ಲೆಸನ್ ಟು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನೀವು ಯಾರು ನಮಸ್ಕಾರ ನೀವು ಯಾರು ನಾನು ತಮಿಳು ವಿದ್ಯಾರ್ಥಿ ನಾನು ತಮಿಳು ವಿದ್ಯಾರ್ಥಿ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏನು ನನ್ನ ಹೆಸರು ನರಸಿಂಹರಾವ್ ನನ್ನ ಹೆಸರು ನರಸಿಂಹರಾವ್ ಅವರು ಎಲ್ಲ ಯಾರು ಅವರು ಎಲ್ಲ ಯಾರು ಅವರು ಮಲಯಾಳಂ ವಿದ್ಯಾರ್ಥಿನಿ ಅವರ ಹೆಸರು ಸೀಮಾ ಅವರು ಮಲಯಾಳಂ ವಿದ್ಯಾರ್ಥಿನಿ ಅವ್ರ ಹೆಸರು ಸೀಮಾ ಅವರು ತೆಲುಗು ವಿದ್ಯಾರ್ಥಿನಿ ಅವ್ರ ಹೆಸರು ಸುಮಾ ಅವರು ತೆಲುಗು ವಿದ್ಯಾರ್ಥಿನಿ ಅವ್ರ ಹೆಸರು ಸುಮಾ ಯಾರ ಹೆಸರು ಸೀಮಾ ಯಾರ ಹೆಸರು ಸುಮಾ ಯಾರ ಹೆಸರು ಸೀಮಾ ಯಾರ ಹೆಸರು ಸುಮಾ ಇವ್ರ ಸುಮಾ ಅವ್ರ ಸೀಮಾ ಇವ್ರ ಸುಮಾ ಅವ್ರ ಸೀಮಾ ನಿಮ್ ಹೆಸರೇನು ಸರ್ ನಿಮ್ ಹೆಸರೇನು ಸರ್ ನನ್ನ ಹೆಸರು ಮಾಧು ನಾನು ಕನ್ನಡ ಅಧ್ಯಾಪಕ ನನ್ನ ಹೆಸರು ಮಾಧು ನಾನು ಕನ್ನಡ ಅಧ್ಯಾಪಕ ಇವ್ರು ಯಾರು ಸರ್ ಇವ್ರು ಯಾರು ಸರ್ ಇವರು ಕನ್ನಡ ಅಧ್ಯಾಪಕಿ ಇವರ ಹೆಸರು ಶೀಲಾ ಇವರು ಕನ್ನಡ ಅಧ್ಯಾಪಕಿ ಇವರ ಹೆಸರು Sheela drills repetition drill repeat after me ನಾನು ಕನ್ನಡ ಅಧ್ಯಾಪಕ ನಾನು ಕನ್ನಡ ಅಧ್ಯಾಪಕ ನೀವು ಮಲಯಾಳಂ ವಿದ್ಯಾರ್ಥಿ ನೀವು ಮಲಯಾಳಂ ವಿದ್ಯಾರ್ಥಿ ಅವರು ತಮಿಳು ಅಧ್ಯಾಪಕಿ ಅವರು ತಮಿಳು ಅಧ್ಯಾಪಕಿ ನನ್ನ ಹೆಸರು ಮಾಧು ನನ್ನ ಹೆಸರು ಮಾಧು ಅವರ ಹೆಸರು ಸುರೇಶ್ ಅವರ ಹೆಸರು ಸುರೇಶ್ ಇವರ ಹೆಸರು ಸುಮಾ ಇವರ ಹೆಸರು ಸುಮಾ ನಿಮ್ಮ ಹೆಸರು ಏನು ನಿಮ್ಮ ಹೆಸರು ಏನು ಇವರ ಹೆಸರು ಏನು ಇವರ ಹೆಸರು ಏನು ಅವರ ಹೆಸರು ಏನು ಅವರ ಹೆಸರು ಏನು ಯಾರ ಹೆಸರು ಸೀಮಾ ಯಾರ ಹೆಸರು ಸೀಮಾ ಯಾರ ಹೆಸರು ಸುಮಾ ಯಾರ ಹೆಸರು ಸುಮ ಅವರು ಎಲ್ಲ ಯಾರು ಅವರು ಎಲ್ಲ ಯಾರು ನೀವು ಎಲ್ಲ ಯಾರು ನೀವು ಎಲ್ಲ ಯಾರು ಬಿಲ್ಡಪ್ ಡ್ರಿಲ್ ಮಾಡಲ್ ಅಧ್ಯಾಪಕ ಕನ್ನಡ ಅಧ್ಯಾಪಕ ನಾನು ಕನ್ನಡ ಅಧ್ಯಾಪಕ ನೌ ಬಿಲ್ಡಪ್ ವಿದ್ಯಾರ್ಥಿ ಕನ್ನಡ ವಿದ್ಯಾರ್ಥಿ ನಾನು ಕನ್ನಡ ವಿದ್ಯಾರ್ಥಿ ಅಧ್ಯಾಪಕಿ ಕನ್ನಡ ಅಧ್ಯಾಪಕಿ ನಾನು ಕನ್ನಡ ಅಧ್ಯಾಪಕಿ ವಿದ್ಯಾರ್ಥಿನಿ ಕನ್ನಡ ವಿದ್ಯಾರ್ಥಿನಿ ನಾನು ಕನ್ನಡ ವಿದ್ಯಾರ್ಥಿನಿ ಮಾಡೆಲ್ ಬಿ ಶೀಲಾ ಹೆಸರು ಶೀಲಾ ನನ್ನ ಹೆಸರು ಶೀಲಾ ನೌ ಬಿಲ್ಡಪ್ ಮೋಹನ್ ಹೆಸರು ಮೋಹನ್ ನನ್ನ ಹೆಸರು ಮೋಹನ್ ಅರ್ಪಿತಾ ಹೆಸರು ಅರ್ಪಿತಾ ನನ್ನ ಹೆಸರು ಅರ್ಪಿತಾ ಮಾಡೆಲ್ ಸಿ ಲೀಲಾ ಹೆಸರು ಲೀಲಾ ಯಾರ ಹೆಸರು ಲೀಲಾ ನೌ ಬಿಲ್ಡಪ್ ಸುರೇಶ ಹೆಸರು ಸುರೇಶ ಯಾರ ಹೆಸರು ಸುರೇಶ ಸ್ನೇಹಲತಾ ಹೆಸರು ಸ್ನೇಹಲತಾ ಯಾರ ಹೆಸರು ಸ್ನೇಹಲತಾ ಟ್ರಾನ್ಸ್ಫರ್ಮೇಷನ್ ಡ್ರಿಲ್ ಮಾಡೆಲ್ ನಾನು ಲೀಲಾ ನನ್ನ ಹೆಸರು ಲೀಲಾ ನೌ ಟ್ರಾನ್ಸ್ಫಾರ್ಮ್ ನಾನು ಮಾಧು ನನ್ನ ಹೆಸರು ಮಾಧು ನೀವು ರಾಜು ನಿಮ್ಮ ಹೆಸರು ರಾಜು ಇವರು ಚಂದ್ರು ಇವರ ಹೆಸರು ಚಂದ್ರು ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ನಾನು ಕನ್ನಡ ವಿದ್ಯಾರ್ಥಿನಿ ವಿದ್ಯಾರ್ಥಿ ನಾನು ಕನ್ನಡ ವಿದ್ಯಾರ್ಥಿ తెలుగు నాను తెలుగు విద్యార్థి నీవు నీవు తెలుగు విద్యార్థి నౌ సబ్స్టిట్యూట్ అవరు తెలుగు అధ్యాపకి మలయాళం అవరు మలయాళం అధ్యాపకి నాను నాను మలయాళం అధ్యాపకి విద్యార్థి నాను మలయాళం విద్యార్థి